ಕುಂ ತಿರುಮಾಲೆ ಇದು ಲಾಸ್ಟ್ ಬಟ್ ಒನ್ ಪದ್ಯ ಷಡಿಯಾಯ ಒಲ್ವಿನ ತೀರ್ಕುಂ ತಿರುಮಾಲೆ ಗಿಡದಂತೆ ಭದ್ರವಾಗಿ ಮರದಂತೆ ಬೇರು ಬಿಟ್ಟಿವೆ ನನ್ನ ಪಾಪಗಳು ಅದನ್ನು ತೀರಿಸಬಲ್ಲವನು ನೀನು ವೇಂಗಡ ನಡಿಯಾನೇ ವೇಂಗಡವ ಮಹಾಪುರುಷ ನೀಳಪುರುಷ ಪೆರುಮಾಳ್ ವೇಂಗಡವ ನಿವಾರಕನೇ ನಿನ್ ಕೋಯಿಲಿನ್ವಾಶಲ್ ನಿನ್ನ ದೇವಸ್ಥಾನದ ಗರ್ಭಗೃಹ ಅಂತ ಒಂದು ಇದೆಯಲ್ಲ ಆ ಬಾಗಲೆಂಥದ್ದು ಅಡಿಯಾರಂ ವಾನವರಂ ಅರಂಬೆಯರಂ ಕಿಡಂದಿಯಂಗಂ ರಂಬೆ ಮೊದಲಾದವರೆಲ್ಲ ಬಂದು ಸ್ವಾಮಿ ದರ್ಶನಕ್ಕೆ ಕಲ್ಲು ಕಾದಿರ್ತಾರಂತೆ ಅವ್ರ ಹಣೆ ಬರಹ ನೋಡಿ ಲೋಕ ಎಲ್ಲ ಅವ್ರನ್ನ ಬಯಸುತ್ತೆ ರಂಭೆಯನ್ನೇ ಕೇಳಿ ನನ್ನ ಜನ್ಮ ಸುಡ್ತು ಅಂತಾಳೆ ಸಿನಿಮಾ ಸ್ಟಾರ್ ಇದ್ದಾಗೆ ಇವತ್ತು ಓಹೋ ಅಂತ ನಾಳೆ ಅವ್ರಿಗೆ ಭಿಕ್ಷೆ ಎತ್ತೋ ಸ್ಥಿತಿ ಬಂದ್ರೆ ಐದು ಪೈಸ ಒಬ್ಬರು ಕೊಡೋದಿಲ್ಲ ಎಂ ವಿ ರಾಜಮ್ಮನ ಗತಿ ಪೇಪರ್ಲೆಲ್ಲ ಹಾಕಿದ್ರು ವೀಕ್ಷೆ ಕೊಡಿ ಅಂತ ಒಂದು ಕಾಲದಲ್ಲಿ ಒಳ್ಳೆ ಆ್ಯಕ್ಟರ್ಸ್ ಇದ್ದಿರ್ಬೋದು ಯಾತಿ ಹೇಳ್ತೇವೆ ಹುಡುಗರು ಕ್ರಿಕೆಟು ದಾಂಡು ಆಟ ಆಡ್ತಾರೆ ನಾಳೆ ಯಾರು ಕೇರ್ ಮಾಡ್ತಾರೆ ನಿಮಗೆ ಅದು ಶರೀರ ಭಾವ ಭೋಗ ಇರುವುದು ಸೇವೆಗೋಸ್ಕರವೇ ಹೊರತು ಇವತ್ತು ಹೋಹೋ ಅಂತಾರೆ ನಾಳೆ ಐದು ನಿಮಿಷವಾಯಿತು ನಿಮ್ಮ ಸ್ಕೋರ್ ಎಲ್ಲ ಮರೆತು ಬಿಡ್ತಾರೆ ಜನ ರಾಂಬೆ ಬಂದು ನಿಂತಿರ್ತಾಳೆ ಅಲ್ಲಿ ಊರ್ವಶಿ ಬಂದು ನಿಂತಿರ್ತಾಳೆ ಮೇನಕೆ ಬಂದು ನಿಂತಿರ್ತಾಳೆ ವೆಂಕಟೇಶ್ವರನ ದರ್ಶನಕ್ಕೆ ಇಲ್ಲಿಲ್ಲದ ಭಾಗ್ಯ ಇಂದ್ರ ಲೋಕದಲ್ಲಿಲ್ಲ ಅಡಿಯಾರುಂ ಅದು ಮಿಕ್ಸ್ಡ್ ಆಡಿಯನ್ಸ್ ಭಕ್ತರು ಬರ್ತಾರೆ ವಾನವರುಂ ಅನಂತ ಕರುಡಾದಿಗಳು ಬರ್ತಾರೆ ಅರಂಬೆಯರುಂ ಕಿಡಂದು ಇಯಂಗುಂ ಅವರೂ ಕ್ಯೂ ನಿಲ್ಲಬೇಕು ಅವನು ಬಾಗಲು ತೆಗೆದಾಗಲೇ ದರ್ಶನ ಇವರು ಬಂದಿದ್ದಾರೆ ಅಂತಲ್ಲ ಕಿಡಂದು ಇಯಂಗುಂ ಆ ಜಾಗದಲ್ಲಿ ಆಳ್ವಾರು ಕೇಳ್ಕೊಂಡ್ರು ಕುಲಶೇಖರ್ ಆಳ್ವಾರು ಬಡಿಯಾಯ್ ಕಿಡಂದು ಒಂದು ಪವಳವಾಗಿ ಕಾಣ್ಬೇನೆ ಆ ಮೆಟ್ಲಾಗಿ ಬಿದ್ದಿರ್ಬೇಕಪ್ಪ ನಾನು ನಿನ್ನ ಗರ್ಭಗುಡಿಯ ಮೆಟ್ಲಾಗಿರ್ಬೇಕು ನಾನು ಆಚೆ ನಿಂತಿರಬೇಕು ರಂಭೆ ಊರ್ವಶಿ ಏನಿದ್ರು ನಾನೊಬ್ಬ ಮಾತ್ರ ಮಲಗಿರಬೇಕು ಮೇಲೆ ಕಾಲ ಹಾಕೊಂಡು ಏನು ಮಾಡಬೇಕು ಒಂದು ಪವಳವಾಯಿ ಕಾಣ್ಬೇನೆ ಅವಳದಂತಹ ನಿನ್ನ ತುಟಿಗಳನ್ನು ದರ್ಶನ ಮಾಡಬೇಕು ಆಮೇಲೆ ತಲೆ ಕೆರೆದ್ರು ಯಾರೊಬ್ಬರು ಶೆಟ್ರು ಬಂದು ಅದಕ್ಕೊಂದು ಬಂಗಾರದ ಕವಚವನ್ನು ಮಾಡಿಸಿಬಿಟ್ರೆ ಅಯ್ಯೋ ದರ್ಶನ ಹೋಗ್ತದಲ್ಲ ಗಂಭೆ ರುಮಾನ್ ಪೊನ್ಮನೆ ಮೇಲೆ ಎದೆ ರುಮಾದೇನೆ ನೀನು ಸಂಕಲ್ಪ ಮಾಡಿದ ಯಾವುದೇ ಒಂದು ಕ್ರಿಮಿ ಕೀಟ ಪಶು ಪಕ್ಷಿ ಮೀನಿನ ಜನ್ಮ ನೀನೇ ಕೊಡು ಸ್ವಾಮಿ ಆ ಬೆಟ್ಟದಲ್ಲಿ ನಿತ್ಯವಾಸವನ್ನು ಮಾಡಬೇಕು ಪ್ರಭು ನೀ ವೆಂಕಡವರ್ಕ್ ಎನ್ನೈ ಎನ್ನ ವಿಮ್ಮಾತಂ ನಾನು ಕಡವ ಬಣ್ಣ ಮೇನಲ್ಲಿ ಗೋದಾದೇವಿ ಕೇಳ್ಕೊಂಡಿದ್ದು ಅದೇ ವೆಂಕಟ ಬೇರೆಯಲ್ಲ ರಂಗ ಬೇರೆಯಲ್ಲ ಏನಾಯಿತು ನೀವೇ ಪುಣ್ಯವಂತರು ಇಲ್ಲಿಲ್ಲ ಟಿ ವಿ ಪ್ರೋಗ್ರಾಮ್ ಕೊಡ್ತಿದ್ದ ಹೀಗಾಯ್ತಂತೆ ಅನೇಕರು ನೋಡಿದರು ನನಗೆ ಗೊತ್ತಿಲ್ಲ ಇದು ಅಂದರೆ ಈ ಪ್ರವಚನದಲ್ಲಿ ದೇವರು ಸಾನ್ನಿಧ್ಯ ವಹಿಸಿದ್ದಾನೆ ಅಂತ ಅರ್ಥ ನಾನು ಹೇಳೋದು ಇದು ಸ್ವಾಮಿಗಳು ಬಾಯಲ್ಲಿ ಮೊತ್ತ ಮೊದಲು ಕೇಳಿದೆ ಕುಲಶೇಖರಾಳ್ವಾರ್ ಪೆರ್ಮಾಳ್ ತಿರುಮಳಿ ರೇಡಿಯೋ ಪ್ರಸಾರ ಹತ್ತು ದಿವಸ ಆಯಿತು ನನಗಿಂತ ಜೋರಾಗಿದ್ದರು ಸ್ವಾಮಿಗಳು ನನಗೆ ಅನೇಕ ಗುರುಗಳಲ್ಲಿ ಅವರೊಬ್ಬರು ರಸಘನವಾಗಿ ವ್ಯಾಖ್ಯಾನ ಮಾಡೋರು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರವಚನದಲ್ಲಿ ಕುಲಶೇಖರಾಳ್ವಾರ್ ಪೆರ್ಮಾಳ್ ತಿರುಮಳಿ ಒಂದು ಕೇಳಿಬಿಟ್ರೆ ನಮಗೆ ಇನ್ನೊಂದು ಕೇಳಬೇಕು ಅಂತ ಅನಿಸೋದಿಲ್ಲ ಆದ್ರಿಂದ ಇಲ್ಲಿ ಶ್ವಾಸ ವೃತ್ತವು ವಪುಷಿ ವಪುಷಿಕಮನಯೋಗ್ಯೇ ವಾ ಸಮಾಸಾದಯೇಯಂ ವೃಷಗಿರಿ ಕಟಕೇಶು ತಿರುಪತಿ ಬೆಟ್ಟಕ್ಕೆ ಅಂತ ಉದ್ದೇಶ ಮಾಡಿದ್ರಿ ಅಲ್ಲಿ ತನಕ ಹೋಗೋದಕ್ಕಾಗಲಿಲ್ಲ ನಿಮಗೆ ಚಂದ್ರಗಿರಿ ಅಂತ ಒಂದು ಬೆಟ್ಟ ಆಗಿದೆ ಕಾಲ್ನಡಿಗೆಯಲ್ಲಿ ಮೊಸರು ಬೆಣ್ಣೆ ತುಪ್ಪ ನಿತ್ಯ ಮಾರೋರು ಹತ್ತು ಹೋಗ್ತಾರಲ್ಲ ಅಲ್ಲಿ ಕಾಲು ಮುರಿದು ಹೋಯಿತು ಪರವಾಗಿಲ್ಲ ಅಂದ್ರೆ ವಿಷಗಿರಿ ಕಟಕೇಸ್ಮಿನ್ ಯಾವುದೋ ಒಂದು ಜಾಗ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಅದರ ಸಮೀಪದಲ್ಲಿ ವ್ಯಂಜಯ ಸುಪ್ರತೀತೈ ಅದು ಪ್ರಸಿದ್ಧವಾಗಿ ವೆಂಕಟೇಶ್ವರನ ದಾರಿ ಅಂತ ಗೊತ್ತಿರಬೇಕು ಲೋಕಕ್ಕೆ ಅವನು ಬೊಕ್ಸಕ್ಕೆ ಸೇರ್ಬೇಕು ನಾವು ಈಗ ತಿರುಪತಿಗೆ ಎಷ್ಟೋ ಜನಕ್ಕೆ ಹೋಗೋಕ್ಕಾಗೋದಿಲ್ಲ ನೀವು ಹೊರಟಿರ್ತೀರಿ ಕೈಯಲ್ಲಿ ಒಂದು ಮುಡುಪು ಕೊಡ್ತಾರೆ ಎಂಟಾಣಿ ಇರ್ಬೋದು ಎಂಬತ್ತು ರೂಪಾಯಿ ಇರ್ಬೋದು ಎಂಟು ಸಾವಿರ ಆ ಹುಂಡಿಗೆ ಹಾಕ್ಬಿಡಿ ಅಂತ ಹೇಳಿದರೆ ಮುದ್ರೆ ಹಾಕಿದಂತೆ ಕಾಸಿಗೆ ಕಾಸು ಬಡ್ಡಿ ಬಿಡೋದಿಲ್ಲ ಅವನು ತಗೊಂಡು ಯೂಸ್ ಮಾಡುವಂತೆ ತಿರುಪತಿಗೆ ಅಂತ ಉದ್ದೇಶ ಮಾಡಿಬಿಟ್ರೆ ಎಲ್ಲಿ ದಾರಿಯಲ್ಲಿ ಕುಳಿತುಕೊಂಡ್ರೆ ನಿಂತರೆ ಅಲ್ಲೇ ಸೇವೆ ಕೊಡ್ತಾನೆ ವೃಷಗಿರಿ ಕಟಕೇಶು ವ್ಯಂಜಯತ್ಸು ಪ್ರತೀತೈ ಮಧುಮಥನದಯೇ ತುಂಬ ವಾರಿಧಾರಾ ವಿಶೇಷೈ ಅಮ್ಮ ಕರುಣೆ ನನಗೆ ಎಲ್ಲಿ ಕಾಲು ಮುರಿಯಿತೋ ಆ ಜಾಗದಲ್ಲಿಯೇ ನೀನು ಕರುಣಾ ಸ್ವರೂಪಿಣಿ ಕೃಪಾ ವರ್ಷವನ್ನು ದಯೆ ಎಂಬ ಮಳೆಯನ್ನು ನನ್ನ ಮೇಲೆ ಇದ್ದು ಕಡೆಯೇ ಸುರಿಸು ಉದ್ದೇಶ ಮಾತ್ರ ಅಲ್ಲಿ ಬರಬೇಕು ಅಂತ ಆಶೆ ಪಡ್ತೇನೆ குன்றமேந்தி குளிர் மழை காத்தவன் அன்று ஞாலமளந்த பிரான் பரன் சென்று சேர் திருவேங்கடமாமலை ஒன்றுமே தொழ நம் வினை ಓಯುಮೇ ನಮ್ಮಾಳ್ವಾರರು ಅವನು ಯಾರೋ ವೆಂಕಟೇಶ್ವರ ಅವನೇ ಕೃಷ್ಣ ಕಾಣಪ್ಪ ಬೆಟ್ಟದ ಮೇಲೆ ನಿಂತಿದ್ದಾನೆ ಹೌದು ಒಂದು ದಿವಸ ಅವನೇ ಬೆಟ್ಟವನ್ನು ಎತ್ತಿದ್ದ ಕುಂಡ್ರಮೇಂದಿ ಕುಳಿರ್ಮಳೈ ಕಾತ್ತವನ್ ಕೃಷ್ಣಾವತಾರದಲ್ಲಿ ಗೋವರ್ಧನವನ್ನು ಎತ್ತಿದವನು ಅಂಡ್ರಜ್ಞಾಲ ಮಳಂದ ಅಭಿರಾನ್ ಭೂಮಿಯೆಲ್ಲ ಎರಡು ಪಾದದಿಂದ ಭೂಮಿ ಆಕಾಶ ಅಳೆದವನು ಪರನ್ ಕೃಪೆಯಿಂದ ಇಳಿದು ಬಂದಿದ್ದಾನೆ ಪರಮಾತ್ಮ ಷಣ್ಋಷೇರ್ ತಿರುವೇಂಗಡ ಮಾಮಲೈ ತೊಳ ನೀ ಎಲ್ಲಿ ಹೋಗಬೇಡ ಮಲೆ ಒಂದನ್ನೇ ನೀನು ಸೇವಿಸಿದರೆ ನಂಬಿನೈ ವಿನಯ ನಮ್ಮ ಪಾಪಗಳೆಲ್ಲ ಹೋಗಿಬಿಡುತ್ತೆ ಕೆಳರೊಳಿಯಳಮೈ ಕೆಡುವುದನ್ಮುನ್ನ ಎಷ್ಟು ಪದ್ಯ ಹೇಳಿ ಅದೇ ಅರ್ಥ ಶರೀರದಲ್ಲಿರುವ ಈ ಕಸು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಶಕ್ತಿ ಅಂತ ಏನಿರ್ತದೆ ಯೌವನ ಎಂಬುದು ಇಳಮೈ ಕೆಡುವುದನ್ಮುನ್ನಂ ಒಳರೊಳಿ ಮಾಯೋ ನಮ್ಮದು ಕೀಳರೊಳಿ ನಮ್ಮ ಶರೀರ ಶಕ್ತಿ ಇಳೀತಾ ಹೋಗ್ತದೆ ಭಗವಂತನಿಗೆ ಪ್ರಕಾಶವೆಂಬುದು ಬೆಳೀತಾ ಹೋಗ್ತದೆ ಅವನು ಯೌವನ ಬೆಳೆಯುತ್ತೆ ನಮ್ಮದು ಹಾಳಾಗ್ತಾ ಹೋಗ್ತದೆ ಕಾಂಟ್ರಾಸ್ಟ್ ತೋರಿಸಿದ್ದಾರೆ കിളറൊളിയിളമൈ ಮುನ್ನಂ മുന്നം ಮಾಯೋನ್ ಮರುವಿಯ ಕೋಯಿಲ್ ವಳರಿಳಂ വളരിളം ಶೋಳ್ ಮಾಲಿರಂ ಶೋಲೆ ഷോലൈ ತಳರ್ವಿರರಾಹಿಲ್ ಶಾರ್ವದು ಶಜಿರೆ ಅದು ಚತುರತ್ವ ಕೈಕಾಲು ನೆಟ್ಟಿಗಿದ್ದಾಗ ಅಳಹರ್ ಮಲೆಗೆ ಹೋಗಿ ಬನ್ನಿ ಅಳಗಿರಿ ಮಲೆ ಯಾವುದದು ಮಧುರೈ ಹತ್ರ ಇರುವುದು ಅದು ಒಂದು ಪರ್ವತ ಅದು ವಾನಾಚಲ ಎಂಬುದಾಗಿ ಹೇಳ್ತಾರೆ ಸುಂದರಬಾಹುವಾಗಿದ್ದಾನೆ ಭಗವಂತ ಅಳಹರ್ ಮಲೆ ತುಂಬ ಸುಂದರ ಸ್ವಾಮಿ ಬೆಟ್ಟದ ಕೆಳಗಡೆ ಅವರು ಕೂಡಲಳಹರ್ ಬೆಟ್ಟದ ಮೇಲೆ ಕಳ್ಳಳಹರ್ ಸ್ವಾಮಿ ದರ್ಶನವನ್ನು ಮಾಡಬೇಕು ಯೌವನ ಕೆಡುವುದಕ್ಕೂ ಮುಂಚೆ ಹೋಗಿ ಆಳ್ವಾರ ಹೇಳಿದರು ಒಳರೊಳಿ ಮಾಯೋನ್ ಮುರುವಿಯ ಕೋಯಿಲ್ ಅನೇಕರು ಗೊತ್ತಿಲ್ಲ ತಿರುಪತಿಗಿಂತ ಹಳೆ ಕ್ಷೇತ್ರ ಅದು ಏನು ತಿರುಪತಿನೇ ನಾವು ಹಳೆಯದು ಅಂತೀವಿ ಅದಕ್ಕಿಂತ ಹಳೇದು ಅಂತ ಹೇಳ್ತೀರಿಲ್ಲ ನಾನಲ್ಲ ಪುರಂದ್ರದಾಸರು ಅಳಗಿರಿಯಿಂದಲಿ ಬಂದ ಅಂಜನಗಿರಿ ಎಲಿನಿಂದ ಯೋಚನೆ ಮಾಡ್ಕೊಳ್ಳಿ ಅಳಗಿರಿ ಇದು ಯಾವುದು ಅಳಗಿರಿ ರಂಗನ ಪಟ್ಟದ ರಾಣಿ ಅಳಹರ್ ಮಲೆ ಕನ್ನಡದಲ್ಲಿ ಅಳಗಿರಿ ಆಯಿತು ಅಳಸಿಂಗರಾಚಾರ್ಯ ಹಾಗೆ ಅಳಹರ್ ಹೇಳಕ್ ಬರೋದಿಲ್ಲ ಅವನು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡಂತೆ ತಮಿಳುನಾಡಲ್ಲಿ ಡಿ ಎಂ ಕೆ ಅವ್ರ ಕಾಟ ಹೆಚ್ಚಾಯಿತು ವೆಂಕಟೇಶ್ವರ ಇಲ್ಲಿ ಬಂದು ನಿಂತು ಬಿಟ್ಟ ಅಳಗಿರಿಯಿಂದಲಿ ಬಂದ ಅಂಜನಗಿರಿಯಲಿನಿಂದ ಮುದುಹು ಬತ್ತ ಕೈ ತಲತ್ತಾರ್ ಮುನ್ನರು ರೂರಿ ವಿದಿರ್ವಿದಿರ್ತೆ ಕಣ್ಸುಯಂದ್ರೆ ಮೇರ್ಕೇಳಿಕೊಂಡಿರುಮಿ ರವೀಂದ್ರ ಆಳ್ವಾರರು ಬದ್ರಿ ಕ್ಷೇತ್ರಕ್ಕೆ ಹೋಗೋದನ್ನ ಹೇಳ್ತಾರೆ ಮುದುಹು ಬತ್ತ ಕೈ ತಲತ್ತಾಲ್ ಒಬ್ಬ ವಯಸ್ಸಾಯಿತು ಎಂಬತ್ತು ವರ್ಷ ನಮಗೆ ಈ ಸ್ಥಿತಿಗೆ ಪ್ರಾಪ್ತವಾಗ್ತಾ ಇದೆ ನಡೆಯೋಕ್ಕಾಗೋದಿಲ್ಲ ಕೋಲು ಕೋಲೂರ್ಕೊಂಡ್ರೂ ಸಾಕಾಗೋದಿಲ್ಲ ಒಂದು ಕೈಯನ್ನು ಸೊಂಟದ ಮೇಲೆ ಇನ್ನೊಬ್ಬರು ಸೊಂಟ ಅಲ್ಲ ನಮ್ಮ ಸೊಂಟದ ಮೇಲೆ ಹೀಗೆ ಇಟ್ಕೊಂಡು ನಡಿಬೇಕು ಎಲ್ಲಿ ಬಿದ್ದುಬಿಡುತ್ತೆ ಅಂತ ಕೈ ತಲತ್ತಾಲ್ ಮುನ್ನೂರು ಕೋಲೂನ್ರಿ ವಿಜಿರ್ ವಿಜಿರ್ತೆ ಅಪ್ಪ ಅಮ್ಮ ನಡೆಯೋಕ್ಕಾಗೋದಿಲ್ಲ ಅಂತ ಸಂಕಟ ಪಟ್ಕೊಂಡು ಕಣ್ಸುಳನ್ರಿ ಮೇಲ್ ಕೆಳಿಕೊಂಡು ಇರುಮಿ ಮೇಲುಸಿರಿ ಏದುಸಿರು ಬರುತ್ತೆ ಕೆಮ್ತಾ ಇದ್ದಾರೆ ಒಬ್ರು ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ತಾಳಿ ಸುಧಾರಿಸ್ಕೋತೇನೆ ಇನ್ನೊಬ್ರು ನೋಡ್ತಾರೆ ಆಹಾ ನಮ್ಮನ್ನು ಮುದುಕಾಂತ ಅವ್ರು ಹಾಸ್ಯ ಮಾಡ್ತಾ ಇದ್ರು ನಮ್ಮ ಅಜ್ಜನನ್ನು ಹಾಸ್ಯ ಮಾಡ್ತಿದ್ರು ಇದು ಎನ್ನಪ್ಪರ್ ಮೂತ್ತವಾರು ಎನ್ರಿ ಎಳೆಯವರಿಗೆ ಶಾಮನ್ ಬೀದಿ ಬಿದ್ದವರು ಹಾಡುಗಳು ಕೈ ಕೊಟ್ಟು ಶಿರಿಕಿರಾಳ ಆ ನಮ್ಮನ್ನೆಲ್ಲ ಹಾಸ್ಯ ಮಾಡ್ತಿದ್ರು ನಮ್ಮ ಅಜ್ಜನನ್ನು ಹಾಸ್ಯ ಮಾಡ್ತಿದ್ರು ಇವತ್ತು ಹೀಗಾಗಬೇಕು ಇವರಿಗೆ ಇದು ಎನ್ನಪ್ಪರ್ ಮೂತ್ತವಾರು ಇವರು ಒಂದು ವೃದ್ಧಾಪ್ಯ ಬಂದು ನಮ್ಮ ಅಜ್ಜನಿಗೆ ಈ ಸ್ಥಿತಿ ಬಂದಿರಲಿಲ್ಲ ಇವ್ರು ನಡೆಯೋದಕ್ಕಾಗೋದಿಲ್ಲ ಎಂದು ಎಳೆಯವರೇ ಶಾಮನ್ ಮದುವಣ್ ಬಂಡು ಪಣ್ಗಳ್ ಬಾಡಂ ವದರಿ ಬಣಂಗುದುಮೇ ದುಂಬಿಗಳು ಹಾಡಿ ಜೇನು ತುಪ್ಪವನ್ನು ಶೇಖರಿಸ್ತಕ್ಕಂಥ ಬದ್ರಿ ಕ್ಷೇತ್ರಕ್ಕೆ ಹೋಗದೇ ಇದ್ರೆ ಬೇಡ ವದರಿ ಬಡಂಗುದುಮೆ ಬೆಟ್ಟಕ್ಕೆ ನಮಸ್ಕಾರವನ್ನು ಮಾಡಿ ಉರಿಹಳ್ போல் மை நரஞ்சி மை நரம்பு எழுந்து ஊன் தரந்து உள்ள மெல்கி நெறியை நோக்கி கண் சுழன்று நின்று நடுங்காமுன் அருதியாகில் நெஞ்ச மன்யாய் ஆயிர நாமம் சொல்லி ವರಿಹೊಳ್ ಬಂಡು ಬಣ್ಗಳು ಪಾಡುಂ ವದರೆ ವಣಂಗುದುಮೇ ಆ ಹತ್ತು ಪದ್ಯ ಹೇಳಬೇಕು ಉರಿಹಳ್ ಪೋಳ್ ಮೈ ನರಂಬು ಎಳುಂದು ನರಮಂಡಲ ಕೊರಳಲ್ಲಿ ಎದೆಯಲ್ಲಿ ಸೊಂಟದಲ್ಲಿ ಹುರಿಗಳಂತೆ ಎದ್ದು ಕಾಣಿಸುತ್ತೆ ಕೆಲವರಿಗೆ ಮಾತನಾಡುವಾಗ ನಡೆಯುವಾಗ ಬರೀ ನರಮಂಡಲ ಕಾಣಿಸುತ್ತೆ ಮುದುಕರಾಗಿದ್ದಾರೆ ಹೂ ತರಂದು ಉಳ್ಳ ಮೆಳ್ಳಿ ಮಾಂಸ ಎಲ್ಲ ಸುರುಗಿ ಹೋಗಿರುತ್ತೆ ಮನಸ್ಸು ಅಧೈರ್ಯದಲ್ಲಿರುತ್ತೆ ಯಾರೋ ಕರೀತಾರೆ ಬದಲಿಗೆ ಬರ್ತೀರಾ ನನ್ನ ಆಶೆ ಎನ್ನಾಲ್ ಮುಡಿಯದ ಬರಬೇಕು ಅಂತ ಆಶೆ ನೆರೆಯ ನೋಕ್ಕಿ ದಾರಿ ನೋಡ್ತಾರೆ ಇಬ್ಬರು ಹಿಡ್ಕೊಂಡು ನಡೆಸ್ತಾರೆ ಧೈರ್ಯವಿಲ್ಲ ಅವರಲ್ಲಿ ವಿಶ್ವಾಸವಿಲ್ಲ ಕಾಲಲ್ಲಿ ಶಕ್ತಿ ಇಲ್ಲ ಕಣ್ಸು ಎನ್ರಿ ನಿಂದು ನಡಂಗ ಮುನ್ ಆ ಸ್ಥಿತಿ ಬರೋದಕ್ಕೆ ಮುಂಚೆ ಹರಿದಿಯಾ ಹಲ್ ನಂಜಮನ್ಯಾಯ್ ನಿಮಗೆ ಇನ್ನೂ ಭಗವಂತ ವಿಶ್ವಾಸವಿದ್ದರೆ ಆಯಿರನಾಮಂ ಶೊಲ್ಲಿ ವಿಷ್ಣು ಸಹಸ್ರನಾಮ ಹೇಳಿ ಸ್ಟ್ರೆಂಗ್ತ್ ಬರ್ತದೆ ಮಾಂಸ ಖಂಡ ನರ ಮಂಡಲ ಎಲ್ಲಕ್ಕೂ ಶಕ್ತಿ ಉಂಟಾಗ್ತದೆ ಹೊಳ್ ಬಂಡಿ ಪಣ್ಗಳ್ ಬಾಡುಂಬ ವದರಿ ಒಣಂಗದನೆ ಬದ್ರಿ ಕ್ಷೇತ್ರಕ್ಕೆ ನಮಸ್ಕಾರ ಮಾಡಿ ಎಂದರು ಈ ಬೆಟ್ಟಗಳಿಗೆ ದಿವ್ಯ ದೇಶದಲ್ಲಿ ಕೇಳಿ ಸಾವಿರ ಸಾವಿರ ಪದ್ಯಗಳಲ್ಲಿ ನಾಲ್ಕು ಸಾವಿರ ಪದ್ಯಗಳಲ್ಲಿ ಆಳ್ವಾರರ ಹಾಡಲುಗಳಲ್ಲಿ ಆ ಕ್ಷೇತ್ರ ಅನುಭವ ಕ್ಷೇತ್ರಾನುಭವ ಕ್ಷೇತ್ರ ಅನುಭವ ಬೆಟ್ಟ ಇರಲಿ ನದಿ ಇರಲಿ ಕಾಡಿರಲಿ ಆಳ್ವಾರ ಪಾಶ್ರಗಳನ್ನು ಓದದೇ ಇದ್ರೆ ನಮಗೆ ಕ್ಷೇತ್ರ ಅನುಭವ ಆಗುವುದಿಲ್ಲ ಸುಮ್ಮನೆ ಟೂರಿಸ್ಟ್ ಹೋಗ್ಬೋದು ಬರ್ಬೋದು ಆ ಸ್ವಾಮಿ ಎದುರಿಗೆ ನಿಂತ್ಕೊಳ್ಬೇಕು ಎನ್ ಎಂಜಿನಾಲ್ ನೋಕಿ ಕಾಣಿ ಆ ತಿರುಕುರುಂಗುಡಿ ಸ್ವಾಮಿಯನ್ನು ಹೇಳ್ತಾರೆ ಏಯ್ ನನ್ನ ಕಣ್ಣಿಂದ ನೋಡ್ರು ನನ್ನ ಹೃದಯದಲ್ಲಿ ಸಣ್ಣ ಮಕ್ಕಳು ಬರ್ತಾರೆ ಇದೇವ್ರು ಕಾಣಲಿಲ್ವಲ್ಲ ಅಂತ ದೊಡ್ಡವರು ಎತ್ಕೋತಾರೆ ಕಾಣಲಿಲ್ವಲ್ಲ ಏ ನನ್ನ ಕಣ್ಣೇರದಲ್ಲಿ ನೋಡು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ದೊಡ್ಡವರ ಕಣ್ಣಿಂದ ನೋಡಬೇಕು ಹರಿದಾಸರಾಗಲಿ ಶರಣರಾಗಲಿ ಮೀರಾದೇವಿಯಾಗಲಿ ಮಹಾರಾಷ್ಟ್ರದ ಭಕ್ತರು ಪಾಂಡರಂಗನ ಹತ್ರ ನಿಂತರೆ ಏನು ಕಾಣಿಸುತ್ತೆ ನಿಮಗೆ ವೆಂಕಟೇಶ್ವರನಿಗೆ ಅಲಂಕಾರ ಮಾಡಿದಾಗ ಅಷ್ಟು ಒಡವೆಗಳನ್ನು ಹಾಕೋದಿಲ್ಲ ಏನೋ ಒಂದು ಅಂಗಿ ಹಾಕಿರ್ತಾರೆ ಅವನಿಗೆ ಸೊಂಟದ ಮೇಲೆ ಕೈ ಇಟ್ಕೊಂಡಿರ್ತಾನೆ ಬೆರಳು ಕಾಣಿಸೋದಿಲ್ಲ ಆ ಪಾದಗಳು ನಿಮಗೆ ಕಾಣಿಸೋದಿಲ್ಲ ಸವದು ಬಿಟ್ಟಿದೆ ಮೂರ್ತಿ ಆ ನೇತ್ರಗಳನ್ನು ಮಾತ್ರ ನೋಡಿಬಿಟ್ರೆ ಸ್ವಾಮಿ ಎಷ್ಟು ಪ್ರಸನ್ನನಾಗಿದ್ದೀಯೋ ಎಷ್ಟು ತಂಪಾದ ನೇತ್ರ ಕಟಾಕ್ಷ ಮೈಸೂರಲ್ಲೊಬ್ಬರು ಭಾವಸಾರ್ ಕ್ಷತ್ರಿಯರು ದೊಡ್ಡ ಅಂಗಡಿ ಐದಾರು ತಲೆಮಾರು ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋಗಿ ಅವರ ಕುಟುಂಬ ಎಲ್ಲ ಪಡಬಾರದು ಕಷ್ಟಪಟ್ಟಿದ್ರು ಎಲ್ಲೋ ಮೈಸೂರಲ್ಲಿ ಉಪನ್ಯಾಸ ಮಾಡಿದೆ ಹೋಲ್ ಫ್ಯಾಮಿಲಿ ಎಲ್ಲ ಬರ್ತಿದ್ರು ಸಣ್ಣ ಹುಡುಗರು ಮೊದಲುಗೊಂಡು ಐವತ್ತು ಜನ ನಮ್ಮ ಮನೆಗೆ ಬರಬೇಕು ಯಾಕೆ ಪಾದ ಪೂಜೆ ಮಾಡ್ತೀವಿ ಅಯ್ಯೋ ನನಗೆ ಯಾಕಪ್ಪ ಮಾಡ್ತೀವಿ ಬಲಾತ್ಕಾರ ಮಾಡಿ ಹಿಡ್ಕೊಂಡು ಹೋದರು ಪಾಜ್ ಪೂಜೆ ಮಾಡಿದರು ಆನಂದಪಟ್ಟರು ಕಣ್ಣೀರು ಹಾಕಿದರು ಅವ್ರ ಮನೇಲಿ ಒಂದು ದೊಡ್ಡ ಪಾಂಡುರಂಗನ ಫೋಟೋ ನೋಡಿದೆ ಆ ಯಜಮಾನರಿಗೆ ಹೆಸರು ಹೇಳೋದು ಬೇಡ ಪಾಪ ತುಂಬ ಸಾತ್ವಿಕರು ಅವರ ಕುಟುಂಬ ಇಲ್ಲವಂತೆ ದೇವ್ರ ಮನೆ ತುಂಬ ಚೆನ್ನಾಗಿಟ್ಟಿದ್ರು ನೀವು ಮತ್ತೊಮ್ಮೆ ಪಾಂಡ್ರಪುರಕ್ಕೆ ಹೋದರೆ ಇಂಥದ್ದೊಂದು ಫೋಟೋ ತಂದು ಕೊಡ್ತೀರಾ ಆಹಾ ನಿಮಗಿಲ್ಲದೆ ಉಂಟೆ ಅಂದರು ನಾ ಮನೆ ಸೇರಿದ್ದೀನಿ ಐದು ನಿಮಿಷದಲ್ಲಿ ಅದೇ ಫೋಟೋ ತೊಗೊಂಬಂದು ನಮ್ಮ ಮನೇಲಿ ಪ್ರತಿಷ್ಠೆ ಮಾಡಿ ಹೋದರು ನಾ ತಂದಿದ್ದೀನಿ ಆ ಪಾಂಡುರಂಗನನ್ನು ಅದಕ್ಕೆ ದರ್ಶನ ಮಾಡಿದರೆ ಅವನ ನೇತ್ರ ದರ್ಶನ ಮಾತ್ರದಿಂದ ನಿಮಗೆ ಅದೇನೋ ಒಂದು ಮೋಹಕ ಉಂಟಾಗ್ತದೆ ಅಷ್ಟೊಂದು ಜನ ಭಕ್ತರು ಹಾಡಿದ್ದಾರೆ ಕೊಂಡಾಡಿದ್ದಾರೆ ಅವರೆಲ್ಲರ ಸ್ತೋತ್ರದಿಂದ ಪ್ರಸನ್ನನಾಗಿರ್ತಕ್ಕ ಭಗವಂತ ಕಣ್ಣು ತುಂಬ ನಿಮ್ಮನ್ನು ನೋಡಿ ಸಂತೋಷಪಡ್ತಾನೆ ಆಹಾ ಅದಕ್ಕಿಂತ ದೊಡ್ಡ ಭಾಗ್ಯವಿಲ್ಲ ಹಾಗೆ ಆಳ್ವಾರರ ಸೂಕ್ತಿಗಳನ್ನು ಅನುಭವಿಸಬೇಕು ಆದ್ದರಿಂದ ಮೈ ಕೈ ಗಟ್ಟಿಯಾಗಿರುವಾಗ ತಾಯಿ ನಾ ಬರ್ತೇನೆ ಅಲ್ಲಿ ಎಲ್ಲರೂ ಕಾಲು ಕುಸಿದ್ರೆ ಕೆಳಗೆ ಬಿದ್ದರೆ ಅಮ್ಮ ದಯೆ ನೀನು ನನಗೆ ಕರುಣೆಯನ್ನು ತೋರಿಸಬೇಕು ಅಂತ ಹೇಳ್ತಾರೆ ಎಂಬಲ್ಲಿಗೆ ಇದು ಮೂವತ್ತ ಮೂರನೇ ಪದ್ಯಕ್ಕೆ ಇವತ್ತು ಆಗ್ತಾ ಇದೆ ಮೂವತ್ತೊಂದಕ್ಕೆ ಮಂಗಳಾಶಾಸನ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರುವೇ ನಮಃ स्वस्ति प्रजाभ्य परिपालयन्तां न्याय्येन मार्गेण महिं महेशाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु मङ्गलं मङ्गलं मङ्गलं नित्यश्रीर्नित्यमङ्गलम्